ಕಿಟಕಿಯಲ್ಲಿ ಇಣುಕಿ ನೋಡಿ ನಗುತ್ತಾಯಿತೆ ಹೃದಯ ಜುಮುಕಿಯಾಗೋ ಕಿಲಕಿ ಹೊಡೆದು ಕುಣಿಯುತ್ತೈತೆ ಥಯ್ಯ ಕಚಗುಳಿಯ ಕೊಡುವಂತೆ ಅದು ಯಾರೋ ಮನಗೆ ಮತ್ತೆ ಭ್ರಮರೇ ಅಬ್ಬಬ್ಬ ಅಮಲು ಏರುತ್ತಿದೆ ಸುಮ್ಮನೆ ಇರಲು ಆಗುವುದೇ ಕಿಟಕಿಯಲ್ಲಿ ಇಣುಕೆ ನೋಡಿ ನಗುತ್ತಾಯಿತೆ ಹೃದಯ ಜುಮುಕಿಯಾಕೋ ಚಗುಳಿಯ ಕೊಡುವಂತೆ ಅದು ಯಾರೋ ಮನಕೆ ಮತ್ತೆ ಭ್ರಮರೇ ಆದಂತೆ ಏನೇನೋ ಬಯಕೆ ಅಬ್ಬಬ್ಬ ಅಮಳು ಏರುತ್ತಿದೆ ಸುಮ್ಮನೆ ಇರಲು ಅಬ್ಬಬ್ಬ ಅಮಳು ಏರುತ್ತಿದೆ ಸುಮ್ಮನೆ ಇರಲು